ಗುದ್ದಾಲಿ ಹಿಡಿದೋಡಿ ಬಂದಿರೋ ಕುಡಿ ಕುಡಿ ಕುಡಿಗೋಲು ಗುದ್ದಾಲಿ ಹಿಡಿದೋಡಿ ಬಂದಿರೋ ಒಣ ಭೂಮಿಯಲ್ಲಿ ಬೆಳೆ ತೆಗೆಯೋಣ ಒಣ ಭೂಮಿಯಲ್ಲಿ ಬೆಳೆ ತೆಗೆಯೋಣ ದುಡ್ಡು ದುಡ್ಡು ಜೀವ ತೆಯೋಣ ದುಡ್ಡು ದುಡ್ಡು ಜೀವ ತೆಯೋ ಸಂತೋಷದ ನೇಗಿಲಲ್ಲಿ ಹೊತ್ತೋಣ ಸಂತೋಷದ ನೇಗಿಲಲ್ಲಿ ಹೊತ್ತೋಣ ಕದಾ ಬೀಜವನ್ನು ಬಿತ್ತೋಣ ಸುಖದ ಬೀಜವನ್ನು ಬಿತ್ತೋಣ ಶ್ರಮದ ನೀರ ನೆರೆದಾಡೋಣ ಶ್ರಮದ ನೀರ ನೆರೆದಾಡೋಣ ಧರ್ಮ ಗೊಬ್ಬರವ ಹಾಕೋಣ ಧರ್ಮ ಗೊಬ್ಬರವ ಹಾಕೋಣ ಸತ್ಯ ಸೊಪ್ಪ ಹಾಕಿ ತುಳಿಯೋಣ ನೀತಿ ನೊಗದಿ ನೀರಳೆಯೋಣ ನೀತಿ ನೊಗದಿ ನೀರೆಳೆಯೋಣ ನೀತಿ ನೊಗದಿ ನೀರಳೆಯೋಣ ನೀತಿ ನೊಗದಿ ನೀರ ನೀರೆಳೆಯೋಣ ನಿತ್ಯ ದೇವನನ್ನು ನಮಿಸೋಣ ಅಸತ್ಯ ಕಳೆ ತೊಗೆಯೋಣ ಕೆಟ್ಟ ನಡತೆ ಕೀಟ ಕೊಲ್ಲೋಣ ಭೂಮಿಯೊಡತಿಯಲ್ಲಿ ಬೇಡೋಣ ಪುಣ್ಯ ಬುತ್ತಿ ಹೊಲ ಕೊಯ್ಯೋಣ ಮುಕ್ತಿ ನೆರಳಲ್ಲಿ ಉಣ್ಣೋಣ ಬಂದ ಒಳ್ಳೆ ಬೆಳೆ ಬಡಿಯೋಣ ತಂದು ಮನೆಯಾಗೆ ತುಂಬೋಣ ಜನುಮ ಜನುಮ ಉಣ್ಣೋಣ